ಇದು ಸಾವಿತ್ರಿ ಚರಿತ್ರೆ ಎಷ್ಟು ಹಳೆಯದು ಅಂತ ಹೇಳೋಕೆ ಗೊತ್ತಿಲ್ಲ ಮದ್ರ ದೇಶದಲ್ಲಿ ಅಶ್ವಪತಿ ಎಂಬ ಇದ್ದ ಮದ್ರ ಅಂದ್ರೆ ಇವತ್ತು ನಾವು ಇರಾಕ್ ಅಥವಾ ಇರಾನ್ ಅಂತ ಹೇಳುವ ಪ್ರದೇಶ ಆ ಅಶ್ವಪತಿ ಎಂಬ ದೊರೆ ಇದ್ರ ಪೂರ್ತಿ ಸಂಕೇತ ಒಂದು ಕೂತ್ಕೊಂಡಿದೆ ಅಶ್ವ ಅಂದರೆ ಕುದುರೆ ಅಂತ ಒಂದರ್ಥ ಸೂರ್ಯ ಅಂತ ಒಂದರ್ಥ ವರ್ಷದ ಕೊನೆಯಲ್ಲಿ ಹೆಚ್ಚು ಕಮ್ಮಿ ತಣ್ಣಗಾಗಿ ಸಾಯುವಂತೆ ಇರುವ ಸೂರ್ಯನನ್ನು ಸವಿತ್ರಿ ಅವನ ಶಕ್ತಿ ಸಾವಿತ್ರಿಯಾದದ್ದು ಮತ್ತೆ ಬದುಕಿಸಿಕೊಂಡು ಇನ್ನೊಂದು ವರ್ಷ ಪೂರ್ತಿ ಚಿರಂಜೀವಿಯಾಗಿರುವಂತೆ ಮಾಡುವ ಕಥೆ ಸೂರ್ಯನೇ ಸತ್ತರೆ ಸೂರ್ಯನನ್ನು ಬದುಕಿಸುವ ಸೂರ್ಯ ಶಕ್ತಿಯ ಕಥೆ ಇದು ಸಾವಿತ್ರಿ ಕಥೆ ಯಮುನನ್ನು ಗೆದ್ದವರಿಬ್ಬರು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಒಬ್ಬ ನಚಿಕೇತ ಬಾಲಕ ಇನ್ನೊಬ್ಬಳು ಸಾವಿತ್ರಿ ಈ ಕಥೆ ಹೀಗಿದೆ ಮದ್ರ ದೇಶದಲ್ಲಿ ಅಶ್ವಪತಿ ಅಂತ ಒಬ್ಬ ದೊರೆ ಬಹಳ ಧಾರ್ಮಿಕನಾಗಿದ್ದ ಅವನು ಹದಿನೆಂಟು ವರ್ಷ ಕಾಲ ಲಕ್ಷ ಗಾಯತ್ರಿ ಜಪವನ್ನು ಮಾಡಿದ ಅಹೋರಾತ್ರ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಅವನಿಗೆ ದೇವರು ಒಂದು ಹೆಣ್ಣು ಮಗುವನ್ನು ಕೊಟ್ಟ ಅದೇ ಸಾವಿತ್ರಿ ಗಂಡು ಮಗು ಅವನು ಕೇಳಿದ ಆದರೆ ದೇವರು ಅವನಿಗೆ ಗಂಡು ಮಗು ನಿನಗೆ ಈ ಜನ್ಮದಲ್ಲಿಲ್ಲ ಈ ಹೆಣ್ಣು ಮಗುವಿಂದಲೇ ಬೇಕಾದಷ್ಟು ಒಳ್ಳೆಯದಾಗತ್ತೆ ಅಂತ ಹೆಣ್ಣು ಮಗುವನ್ನು ಕೊಟ್ಟ ಗಾಯತ್ರಿ ಉಪಾಸನೆ ಮಾಡಿ ಹುಟ್ಟಿದ ಮಗುವಾದ್ದರಿಂದ ಈ ಮಗುವಿನ ಮುಖದಲ್ಲಿ ವಿಚಿತ್ರವಾದ ವರ್ಚಸ್ಸು ತೇಜಸ್ಸು ಇದ್ದು ಇವಳು ಕನ್ಯಾವಸ್ಥೆಯನ್ನು ಕಳೆದು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಮದುವೆ ಮಾಡಬೇಕು ಅಂತ ದೊರೆ ಯತ್ನ ಮಾಡಿದರೆ ದೇಶ ವಿದೇಶಗಳಿಂದ ಎಲ್ಲೆಲ್ಲಿಂದ ಕ್ಷತ್ರಿಯರೆಲ್ಲ ಬಂದವರು ಹುಡುಗರು ಕುಮಾರರು ಕ್ಷತ್ರಿಯರು ಇವಳನ್ನು ನೋಡಿ ಇವಳ ತೇಜಸ್ಸಿಗೆ ಹೆದರಿ ಓಡಿ ಹೋಗ್ತಾ ಇದ್ದರು ಹೀಗಾಗಿ ಅವಳು ವಯಸ್ಸಾಗ್ತಾ ಬಂತು ಮದುವೆ ಆಗಲಿಲ್ಲ ಬೇಜಾರಾಗಿ ಹೋಯಿತು ತಂದೆಗೆ ಒಳ್ಳೆ ಹುಡುಗಿ ಗಂಡ ಸಿಕ್ಕಲಿಲ್ಲವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಮಗಳಿಗೆ ಹೇಳ್ದ ನೋಡಮ್ಮ ನಾನು ರಥ ತಗೊಂಡು ಸಾರಥಿ ಕರ್ಕೊಂಡು ಹೋಗು ನೀನೇ ದೇಶಗಳಿಂದೆಲ್ಲ ಹುಡುಕಿ ನಿನಗೆ ಅನೂಪರಾದ ಗಂಡನ ನೀನೇ ಪತ್ತೆ ಮಾಡಿಕೊಂಬ ಮದುವೆ ಮಾಡ್ತೇನೆ ಅಂತ ಹೇಳಿದಾಗ ಇವಳು ಅದೇ ರೀತಿ ಲೋಕ ಪ್ರದಕ್ಷಿಣೆ ಹೊರಟು ಒಂದು ಕಾಡಿನಲ್ಲಿ ಶಾಲ್ವ ದೇಶದ ದೊರೆ ಶತ್ರುಗಳಿಗೆ ಸೋತು ಓಡಿ ಹೋದವನು ಜುಮತ್ಸೇನನೆಂಬವನು ಕುರುಡನಾಗಿದ್ದ ಅವನ ಮಗ ಒಬ್ಬನೇ ಮಗ ಸತ್ಯವಂತ ಎಂಬುವಳನ್ನು ಕಂಡು ಅವನನ್ನೇ ಪ್ರೀತಿ ಮಾಡಿದಳು ಜುಮಸ್ಸೇನ ಮಗ ಸತ್ಯವಂತ ಇವನಿಗೆ ಚಿತ್ರಾಶ್ವ ಅಂತ ಹೆಸರು ಚಿಕ್ಕ ವಯಸ್ಸಲ್ಲಿ ಕೂದಲುಗಳನ್ನು ಬರೆದು ಬರೆದು ಬರೆದು ಜೀವಂತ ಮಾಡ್ತಾ ಇದ್ದ ನಮ್ಮ ಶಾಲಿವಾಹನ ಹಾಗೆ ಅಲ್ಲಿಂದ ಬಂದು ಮನೆಗೆ ಹೇಳಿದ್ಲು ನಾನು ಸತ್ಯವಂತನನ್ನು ಬರೆಸಿದ್ದೇನೆ ದೊರೆ ಅಲ್ಲಿ ಕಾಡಿಗೆ ಹೋಗಿ ಜುಮತ್ಸೇನನ್ನು ಕಂಡು ನನ್ನ ಮಗಳ ನಿನ್ನ ಮಗನಿಗೆ ಕೊಡ್ಬೋ ಕೊಡ್ಬೋದಾ ಅಂತ ಕೇಳಿದಾಗಿ ನಾನು ರಾಜ್ಯ ಕಳ್ಕೊಂಡಿದ್ದೇನೆ ನಿಮಗೆ ಇಷ್ಟ ಇದ್ದರೆ ಕೊಡಿ ನನ್ನ ಸ್ಥಿತಿ ತಿಳಿದು ಅಂತ ಹೇಳಿದಾಗಿ ಮದುವೆ ಹೆಚ್ಚು ಕಮ್ಮಿ ನಿಶ್ಚಯವಾಯಿತು ಆ ಹೊತ್ತಿಗೆ ನಾರದರು ಬಂದರು ಮದ್ರ ದೇಶಕ್ಕೆ ಅಶ್ವಪತಿಯ ಸ್ಥಾನಕ್ಕೆ ಸಮಾಚಾರವೆಲ್ಲ ಕೇಳಿ ಹೇಳ್ತಾಳೆ ಏನೆಯ ಬುದ್ಧಿ ಇದೆಯಾ ನಿನಗೆ ರಾಜ್ಯ ಭ್ರಷ್ಟ ಆ ದೊರೆ ಅವನಿರೋದು ಮೇಧ್ಯಾರಣ್ಯ ಆ ಸತ್ಯವಂತನಿಗೆ ಇನ್ನು ಉಳಿದಿರುವುದು ಒಂದೇ ವರ್ಷ ಆಯುಷ್ಯ ಅಂಥವನನ್ನು ಹೋಗಿ ಪ್ರೇಮಿಸಿದ್ದಾಳೆ ನಿನ್ನ ಮಗಳು ಏನು ಮಾಡೋದು ಆದರೂ ಪರವಾಗಿಲ್ಲ ದಾನ ಮಾಡು ಒಳ್ಳೇದಾಗುತ್ತೆ ಕನ್ಯಾದಾನ ಅಂತ ಹೇಳಿ ನಾರದರು ಅಶುಭವನ್ನು ಚಚ್ಚಿಟ್ಟು ಹೋಗಿಬಿಟ್ರು ಇದು ಸಾವಿತ್ರಿ ಕಿವಿಯಲ್ಲಿಯೂ ಬಿದ್ದಿತು ತಂದೆ ಬೇಡ ಅಂತೆಷ್ಟು ಹೇಳಿದರು ಇಲ್ಲ ಇಲ್ಲ ಇದೆಲ್ಲ ಒಂದೇ ಸಲ ಆಗೋ ಕೆಲಸ ದಾನ ಕೊಡುವುದು ಜೀವನದಲ್ಲೂ ಒಂದೇ ಸಲ ಗಂಡು ಹೆಣ್ಣು ರಕ್ತಗಳು ಬೆರೆಯುವುದು ಒಂದೇ ಸಲ ಸಕೃದಂಶೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಸಕೃತ ಹದದ ನೀತಿ ತ್ರೀಣ್ಯೇತಾನಿ ಸಕೃತ್ ಸಕೃತಿ ಅದು ಎರಡನೇ ಸಲ ಮಾಡೋ ಪದ್ಧತಿ ಇಲ್ಲ ದೀರ್ಘಾಯು ಅಥವಾ ಅಲ್ಪಾಯು ಸಗುಣೋ ನಿರ್ಗುಣೋ ಪಿವ ದೀರ್ಘಾಯುಷಾದರೂ ಇರಲಿ ಅವನಿಗೆ ಅಲ್ಪಾಯುಷ್ಯವಾದರೂ ಇರಲಿ ಗುಣವಂತರಾದರೂ ಇರಲಿ ಬಡವರಾದರೂ ಇರಲಿ ಒಪ್ಪಿದ್ದಾಯಿತು ಮದುವೆ ಮಾಡಿಬಿಡು ಅಂತ ಹೇಳಿದ್ಲು ಮದುವೆ ನಡೆದು ಹೋಯಿತು ಮದುವೆ ನಡೆದು ಹೋದ ಮೇಲೆ ತಂದೆಗೊಂಥರ ಯೋಚನೆ ಇವಳಿಗೊಂಥರ ಯೋಚನೆ ಒಂದೇ ವರ್ಷ ಆಯುಷ್ಯ ಅಂತ ಹೇಳಿದ್ರಲ್ಲ ಇವಳೇನು ಮಾಡಿದ್ಲು ಯಮನನ್ನು ಗೆಲ್ಲುವುದಕ್ಕೆ ಮೃತ್ಯುವನ್ನು ಗೆಲ್ಲುವುದಕ್ಕೆ ದಿವಸ ಕಾಲವನ್ನು ಸರ್ವದಾ ಎಣಿಸ್ತಾ ಎಣಿಸ್ತಾ ಒಂದು ವ್ರತವನ್ನು ಮಾಡುವುದಕ್ಕೆ ತ್ರಿರಾತ್ರ ವ್ರತ ಎಂಬುದನ್ನು ನಿಂತುಕೊಂಡೇ ಮಾಡಿದಳು ವಟ ಸಾವಿತ್ರಿ ವ್ರತ ಅಂತ ಹೇಳ್ತೇವೆ ತತಃಕಾಲೇ ಬಹುತಿಥೆ ವ್ಯತಿಕ್ರಾಂತೆ ಕದಾಚನ ಪ್ರಾಪ್ತಸ್ಸ ಕಾಲೋ ಮರ್ತವ್ಯಂ ಯತ್ರ ಸತ್ಯವತಾ ನೃಪ ಇನ್ನು ನಾಲ್ಕೇ ದಿವಸ ಉಳಿಯಿತು ಸತ್ಯವಂತನ ವಿಷಯ ಚತುರ್ಥೇಹ ಹನಿ ಮರ್ತವ್ಯಂ ಇತಿ ಸಂಚಿತ್ಯ ಭಾವಿನಿ ಆವಾಗ ಹೇಳ್ತಾಳೆ ತನ್ನ ಮಾಮನಿಗೆ ಅತ್ತೆಗೆ ಇನ್ನು ಮೂರು ರಾತ್ರಿ ಮೂರು ಹಗಲು ನಾನು ಮೌನದಲ್ಲಿರ್ತೇನೆ ನಿಂತುಕೊಂಡೇ ವ್ರತವನ್ನು ಮಾಡ್ತೇನೆ ಸೂರ್ಯನನ್ನು ನೋಡ್ತಾ ಯಾತಕ್ಕೆ ಅಂತ ನೀವು ಆಕ್ಷೇಪ ಮಾಡಬಾರ್ದು ಅಂಥೇಳಿ ಮೂರು ರಾತ್ರಿ ಕಳೆದು ಹೋಯಿತು ಇನ್ನು ನಾಲ್ಕನೇ ದಿವಸ ಉಂಟಾಯಿತು ಅವತ್ತು ಸತ್ಯವಂತನ ಪ್ರಾಣ ಹೋಗಬೇಕು ಅವತ್ತು ಚೆನ್ನಾಗಿ ಅಡುಗೆಯನ್ನು ಮಾಡಿಸಿ ಬ್ರಾಹ್ಮಣ ಭೋಜನ ಮಾಡಿಸಿದ್ದಾಳೆ ಅವರೆಲ್ಲರಿಂದ ಆಶೀರ್ವಾದವನ್ನು ಪಡೆದಿದ್ದಾಳೆ ದೀರ್ಘ ಸುಮಂಗಲಾಭವ ಎಂಬುದಾಗಿ ರಾತ್ರಿನೇ ನಾನು ಸಂಧ್ಯಾವನ್ನಾದ ನಂತರ ಪಾರಣೆ ಮಾಡೋದು ಅಂತ ಸಾವಿತ್ರಿ ಹೇಳಿಬಿಟ್ಲು ಮಧ್ಯಾಹ್ನವಾದ ಕೂಡಲೇ ಇವರಿಬ್ಬರು ಊಟ ಮಾಡಿಲ್ಲ ಪಾಪ ಮಾರನೇ ದಿವಸ ಹೋಮಕ್ಕೆ ಬೇಕಾದ ಸಮಿತ್ತು ಸೌದೆ ತುಳಸಿ ಪುಷ್ಪ ತಗೊಂಬರಬೇಕು ಅಂತ ಸತ್ಯವಂತ ಹೆಗಲಿನ ಮೇಲೆ ಕೊಡಿ ಕೊಡಲಿ ಹಾಕ್ಕೊಂಡು ಕೈಯಲ್ಲಿ ಪುಟ್ಟ ಏನು ಹಿಡ್ಕೊಂಡು ಸನಿಕೆ ಹಿಡ್ಕೊಂಡು ಅರಣ್ಯಕ್ಕೆ ಹೊರಟ್ರೆ ಸಾವಿತ್ರಿ ಹೇಳಿದ್ಲು ನಾನೂ ಬರ್ತೇನೆ ನಿಮ್ಮ ಜೊತೆಗೆ ಸತ್ಯವಂತ ಕೇಳಿದ ಯಾವತ್ತೂ ಹಠ ಮಾಡಿಲ್ಲ ಸಾವಿತ್ರಿ ನನ್ನ ಜೊತೆಗೆ ಬರ್ತೀಯ ಅಂದರೆ ಇಲ್ಲ ಇಲ್ಲ ವ್ರತಪೂರ್ತಿ ಆಗಬೇಕು ಯಾತಕ್ಕೆ ಅಂತ ಕೇಳಬೇಡಿ ಸ್ವಲ್ಪ ಕೆಲಸ ಇದೆ ಬಂದೇ ಬರ್ತೇನೆ ಅಂತ ಹೇಳಿ ಆ ಗಂಡನ ಜೊತೆಯಲ್ಲೇ ಹೊರಟು ಬಿಟ್ಲು ಮಧ್ಯಾಹ್ನ ಹೊರಟಿದ್ದಾರೆ ಸಾಯಂಕಾಲವಾಗ್ತಾ ಬಂತು ಅಥ ಭಾರ್ಯಾ ಸಹಾಯ ಸಹ ಫಲಹನ್ಯಾದಾಯ ವೀರ್ಯವಾನೇ ಮರಗಳನ್ನು ಹತ್ತಿದ ಹಣ್ಣುಗಳನ್ನೆಲ್ಲ ಇಳಿಸಿದ ತಗೊಂಡು ಹೋಗಿದ್ದ ಪಾತ್ರೆಯಲ್ಲಿ ಹಣ್ಣುಗಳನ್ನು ಶೇಖರಿಸಿದ ಕಠಿಣಂ ಪೂರಯಾಮಾಸ ಕಠಿಣ ಅಂದರೆ ಸ್ಥಾಲಿ ಪಾತ್ರೆ ಅಂತ ಹೆಸರು ಸಂಸ್ಕೃತದಲ್ಲಿ ತದ ಕಾಷ್ಟಾನ್ಯ ಪಾಠಯತೆ ಒಣಗಿದ್ದ ಮರದ ತುಂಡುಗಳನ್ನೆಲ್ಲ ಒಂದು ಕಡೆ ಸೇರಿಸಿದ ಒಂದು ದೊಡ್ಡ ಕೊಂಟಿತ್ತು ಅದನ್ನು ಒಡೆಯಬೇಕು ಅಂತ ಸೌದೆ ಕೊಡಲಿಯಿಂದ ಏಟು ಹಾಕ್ತಾ ಹಾಕ್ತಾ ಯಾಕೋ ಸ್ವಲ್ಪ ತಲೆನೋವು ಕಾಣಿಸಿಕೊಂಡಿತು ವ್ಯಾಯಾಮೇನ ಜತೇನ ಸ್ಯಜಜ್ಞೆ ಶಿರಸಿ ವೇದನ ಸೋಭಿಗಮ್ಯ ಪ್ರಿಯಾಂ ಭಾರ್ಯಾಂ ಆಗ ಸಾವಿತ್ರಿ ಹೇಳಿದ ಯಾಕೋ ತಲೆನೋವು ಬರ್ತಾ ಇದೆ ಕಾಣೆ ಸೂರ್ಯ ಮುಳುಗುವುದಕ್ಕೇನು ವೇಳೆ ಇದೆ ನೀ ಕೂತ್ಕೋ ನಿನ್ನ ತೊಡೆಯಲ್ಲಿ ನಾನು ತಲೆ ಇಟ್ಕೊಂಡು ಮಲಗ್ತೇನೆ ಯಾಕೋ ಕೈಕಾಲೆಲ್ಲ ನೋವುದಾಗ್ತಾ ಇದೆ ಅಂಗಾನಿ ಜೈವ ಸಾವಿತ್ರಿ ಹೃದಯ ವಚ ಸಾವಿತ್ರಿಗೆ ಕಣ್ಣಲ್ಲಿ ನೀರು ಬಂತು ಅಯ್ಯೋ ಆ ವೇಳೆ ಬಂದುಬಿಡ್ತು ಇನ್ನೇನು ಪ್ರಾಣ ಹೋಗುತ್ತೆ ಅಂತ ಕಾಣುತ್ತೆ ಅಂತ ಲಕ್ಷಯೇ ಮಿತ ಭಾಷಿಣಿ ಗಂಡನ ಜೊತೆಯಲ್ಲೂ ಪೂರ್ತಿ ಮಾತಾಡ್ತಾ ಇರಲಿಲ್ಲ ಅವನು ಮಲ್ಕೊಂಡ ಸ್ವಲ್ಪ ಹೊತ್ತಿನಲ್ಲಿ ಯಮದೇವ ಪ್ರತ್ಯಕ್ಷವಾಗ್ತಾನೆ ಯಮನ ಚಿತ್ರ ಕೊಡ್ತಾರೆ ಇಲ್ಲಿ ಬದ್ಧಮವಳಿಂಬ ಪುಷ್ಮಂತಂ ನಾದಿತ್ಯ ಸಮತೇಜಸಂ ಶ್ಯಾಮಾವದಾತಂ ರಕ್ತಾಕ್ಷಂ ಪಾಶಹಸ್ತಂ ಭಯಾವಹಂ ತಲೆಯಲ್ಲಿ ಜುಟ್ಟೆಟ್ಟು ಕಟ್ಟಿದ್ದಾನೆ ಶ್ಯಾಮಾವದಾತಂ ಕಪ್ಪು ಬಣ್ಣ ಇದೆ ಕೆಂಪು ಕಣ್ಣಿದೆ ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದಾನೆ ಸತ್ಯವಂತನ ಪಕ್ಕದಲ್ಲೇ ಬಂದು ನಿಂತುಕೊಂಡ ಮಹಾ ಪತಿವ್ರತೆಯಾದ್ದರಿಂದ ಸಾವಿತ್ರಿ ಕಣ್ಣಿಗೆ ಯವನೇ ಕಾಣಿಸಿಬಿಟ್ಟ ಅವನನ್ನು ನೋಡಿ ಯಾರು ಅಂತ ಕೇಳ್ತಾಳೆ ಹಾ ನನ್ನ ನೋಡಿಬಿಟ್ಟೆ ಅಮ್ಮ ನೀನು ನಾನೇ ಯಮದೇವ ನನ್ನ ಗಂಡನ ಆಯುಷ್ಯ ಮುಗಿದು ಹೋಯಿತು ಹೋಗೋಕೆ ಬಂದಿದ್ದೇನೆ ಅಂದ ಕೂಡಲೇ ಅವಳು ಕೇಳ್ತಾಳೆ ಯಮದೂತನ ಸಾಮಾನ್ಯವಾಗಿ ಕೊಡಿಸೋದುಂಟು ಈ ಸಲ ನೀನೇ ಬಂದಿದ್ದೀಯಲ್ಲ ಇದರ ಸ್ವಾರಸ್ಯವೇನು ಅಂತ ಕೇಳಲಾಗಿ ಇಲ್ಲ ಇಲ್ಲ ಇದು ವಿಶೇಷವಾದ ಅತಿಥಿ ಸಾಮಾನ್ಯನಲ್ಲ ದೊಡ್ಡ ಖೈದಿಗಳನ್ನು ಬಂಧಿಸಬೇಕಾದ್ರೆ ದೊಡ್ಡ ಅಧಿಕಾರಿಗಳು ಬರುವಂತೆ ಇದು ನಾನೇ ಬಂದಿದ್ದೇನೆ ಎಂಬುದಾಗಿ ಪಾಶವನ್ನು ಬೀಸಿ ಹಗ್ಗದಿಂದ ಅವನ ಪ್ರಾಣವನ್ನು ತೆಗೆದುಕೊಂಡು ಮುಂದಕ್ಕೆ ಹೊರಡುವಾಗ ಸಾವಿತ್ರಿ ಹಿಂದೆಯೇ ಹೊರಟಿದ್ದಾಳೆ ಅಲ್ಲಿಂದಾಚೆಗೆ ಅವರವರಲ್ಲಿ ಸಂವಾದವಾದದ್ದು ಕೂಟ ಶ್ಲೋಕಗಳು ಅದ್ಭುತವಾದದ್ದು ಶೂಯತೆ ಭಗವಾನ್ ದೂತಾ ದೂತರು ಕಳಿಸ್ತಾರೆ ನೀನೇ ಬಂದಿದ್ದೀಯ ಮಹಾತ್ಮ ನೀ ಬಂದಿದ್ದಕ್ಕೆ ಸಂತೋಷ ದರ್ಶನವಾಯಿತು ಅಯಂಚ ಧರ್ಮ ಸಂಯುಕ್ತೋ ರೂಪವಾನ್ ಗುಣಸಾಗರ ಯಮ ಹೇಳ್ತಾನೆ ತುಂಬ ಬುದ್ಧಿವಂತ ರೂಪವಂತ ಧರ್ಮ ಸಂಯುಕ್ತ ಆದ್ದರಿಂದ ಸ್ವಯಂ ಆಗತಃ ನಾನೇ ಬಂದಿದ್ದೇನೆ ಹೋಗು ಹೋಗು ಅವನ ಆಯುಷ್ಯ ಮುಗಿದೋಯ್ತು ಎಷ್ಟು ದೂರ ಬರ್ತೀಯ ನನ್ನ ಜೊತೆ ಏನ್ದ ಯಮ ಅದಕ್ಕೆ ಸಾವಿತ್ರಿ ಹೇಳ್ತಾಳೆ ಏನಯ್ಯ ಯಮಧರ್ಮ ನೀವು ಶಾಸ್ತ್ರ ಗೊತ್ತಿಲ್ವೇ ಗಂಡ ಇರುವಲ್ಲಿ ಹೆಂಡತಿ ಇರಬೇಕು ಅಂತ ಶಾಸ್ತ್ರ ಯತ್ರ ಮೇ ನೀಯತೆ ಭರ್ತ ಸ್ವಯಂ ವಾ ಯತ್ರ ಮಯ ಆಚ ತತ್ರ ಗಂತವ್ಯಂ ಯೇಷ ಧರ್ಮ ಸನಾತನ ಈ ತಪಸ್ಸಿಗೋಸ್ಕರವಾಗಿ ಬರ್ತಾ ಇದ್ದೇನೆ ತಡಿಬೇಡ ನಿನ್ನ ಧರ್ಮ ಗೊತ್ತಿದೆಯಲ್ಲ ಏಳು ಹೆಜ್ಜೆ ಏನು ಹೇಳಿದ್ರೆ ಸ್ನೇಹಿತರು ಅಂತ ಹೇಳ್ತಾರೆ ಅಯ್ಯ ಯಮದೇವ ನಿನ್ನ ಜೊತೆಯಲ್ಲಿ ಎಷ್ಟು ದೂರ ಬಂದಿದ್ದೆ ನೋಡು ನೀನು ನನಗೆ ಸ್ನೇಹಿತನಾದಂತೆ ದಯವಿಟ್ಟು ನನ್ನ ಗಂಡನನ್ನು ಬಿಟ್ಟು ಬಿಡು ನನ್ನಲ್ಲಿ ಕನಕರ ತೋರಿಸು ಎಂಬುದಾಗಿ ಗೋಳಾಡ್ತಾಳೆ ಅದನ್ನು ನೋಡಿ ಯಮ ಹೇಳ್ತಾನೆ ಎಂಥ ಮಾತನ್ನಾಡಿದೆಯೇ ನೀನು ಹುಡುಗಿ ಒಂದು ಕೆಲಸ ಮಾಡೋಣ ಒಂದು ವರ ಕೊಟ್ಬಿಡ್ತೇನೆ ವರ ತಗೊಂಡು ಹೋಗಿಬಿಡು ಮಧ್ಯನಲ್ಲಿ ಬೇಡ ತುಷ್ಟೋಸ್ಮಿ ತವಾನೆಯಾಗಿರ ಸ್ವರ ಅಕ್ಷರ ವ್ಯಂಜನ ಹೇತಯುಕ್ತಯ ಹೇಳಿದ್ದೀಯ ಗಂಡನ ಜೊತೆಯಲ್ಲಿ ಹೆಂಡತಿ ಯಾವಾಗಲೂ ಇರಬೇಕು ಅಂತ ನಾನು ಪ್ರತಿಭೆ ಅಪ್ರತಿಭನಾಗಿದ್ದೇನೆ ಉತ್ತರ ಹೇಳೋಕ್ಕಾಗಿಲ್ಲ ನಿನ್ನ ಮಾತು ಅಕ್ಷರ ಪ್ರತಿಯೊಂದು ವೇದವಾಕ್ಯದಂತಿದೆ ವರವನ್ನು ಕೊಟ್ಟಿದ್ದೇನೆ ಹೋಗು ಅಂತ ಕೇಳಲಾಗಿ ಸಾವಿತ್ರಿ ಮೊದಲನೇ ವರ ಹೇಳ್ತಾಳೆ ಚ್ಯುತ ಸ್ವರಾಜ್ಯಾತಿ ಮಾಶ್ರಿತೋ ನನ್ನ ಮಾವ ಧುಮತ್ಸೇನ ರಾಜ್ಯ ಭ್ರಷ್ಟನಾಗಿದ್ದಾನೆ ವಿನಷ್ಟ ಚಕ್ಷು ಕಣ್ಣು ಹೋಗಿದೆ ಅವನಿಗೆ ಕಣ್ಣು ಅವನಿಗೆ ರಾಜ್ಯ ಎರಡೂ ಬರಬೇಕು ಸರಿ ಕೊಟ್ಟನಮ್ಮ ಆಯಿತು ಹೋಗು ಅಂತ ಹೇಳಿದಾಗಿ ಮತ್ತೆ ಸಾವಿತ್ರಿಯಿಂದ ಹೋದಾಗ ತಿರುಗಿ ಯಾಕಮ್ಮ ಬರ್ತೀಯೇ ಎಷ್ಟಾಕೋ ಶ್ರಮ ಯಾಕೆ ಪಡ್ತೀಯೇ ನೀನು ಅಂತ ಕೇಳಿದಾಗಿ ಶ್ರಮಕ್ಕೂತೋ ಭರ್ತ ಸಮೀಪತೋ ಹಿಮೇ ಯಥೋ ಹಿ ಭರ್ತ ಮಂಸಾಗತಿರ್ಧುವ ಯತಃ ಪತಿಂ ತತ್ರ ಮೇ ಗತಿ ನಿಶಾತ ತಿಳಿದವನು ಗಂಡಿನ ಗಂಡನ ಜೊತೆಯಲ್ಲಿ ಹೋಗೋ ಹೆಂಡತಿ ಆಯಾ ಶಾಂತಿಯಲ್ಲಿ ಬಂತು ಸತಾಂ ಸಕತ್ ಸಂಗಮಂ ಪರಂ ಇದು ಕೂಟ ಶ್ಲೋಕ ಸತ್ಪುರುಷರಿಗೆ ಸಂಗಮವೆಂಬುದು ಮಹಾಫಲಪ್ರದವಾಗುತ್ತೆ ತದಪರಂ ಮಿತ್ರಮಿತಿ ಪ್ರತ್ಯಕ್ಷತೆ ಇದರ ಅರ್ಥ ಮೊದಲನೇ ಅರ್ಥ ನಿನ್ನಂತಹ ಸತ್ಪುರುಷನ ಜೊತೆಯಲ್ಲಿ ನಾನು ಬಂದದ್ದು ನಿಷ್ಫಲವಾಗಬಾರದು ನನಗೆ ನನ್ನ ಗಂಡ ಮತ್ತೆ ಬೇಕು ಅಂತ ಒಂದು ಅರ್ಥ ಎರಡನೇ ಅರ್ಥ ಸತ್ಪುರುಷನಾದ ನನ್ನ ಗಂಡನ ಜೊತೆಯಲ್ಲಿ ನಾನು ಇನ್ನೂ ಸಂಸಾರವನ್ನೇ ಮಾಡಿಲ್ಲ ಸಂಸಾರದಲ್ಲಿ ಫಲವನ್ನೇ ಮಕ್ಕಳನ್ನೇ ಪಡೆದಿಲ್ಲ ಆದ್ದರಿಂದ ನಶಾ ಫಲಂ ಸತ್ಪುರುಷೇಣ ಸಂಗತಂ ಸತಾಂಸ ನಿವಸೇತಿ ಸಮಾಗಮೇ ಮೂರು ನಾಲ್ಕು ಅರ್ಥಗಳನ್ನು ಬರೆದಿದ್ದಾರೆ ವ್ಯಾಖ್ಯಾನಕಾರರು ಯಮನಿಗೆ ಇದು ಕೇಳ್ತಾ ಕೇಳ್ತಾ ಏನು ಹೇಳ್ತಾ ಇದ್ದಾಳೆ ಅನ್ನೋದು ತಿಳಿಯೋದಕ್ಕೆ ಮರೆತು ಹೋಯಿತು ಸರಿಯಮ್ಮ ಒಳ್ಳೆ ಮಾತನಾಡಿದ್ದೀಯೇ ಭಾಳ ದೂರ ಬಂದಿದ್ದೀಯೆ ಸರಿ ಇನ್ನೊಂದು ವರವನ್ನು ಕೊಡ್ತೇನೆ ನನ್ನನ್ನು ತುಂಬ ಬಲಾತ್ಕಾರ ಮಾಡಬೇಡ ಹೋಗಿಬಿಡು ಅಂತ ಕೇಳಲಾಗಿ ವರ ಕೇಳ್ತಾಳೆ ಹೃತಂಪುರಾಮೇ ಶ್ವಶುರಶ್ಚ ಧೀಮತಃ ಸ್ವಮೇ ವರಾಜ್ಯಂ ಲಭತಾಂಸ ಪಾರ್ಥಿವ ರಾಜ್ಯ ಪ್ರಾಪ್ತಿಯಾಗಲಿ ನನ್ನ ಮಾವನಿಗೆ ಜಹ್ಯಾತಿ ಸ್ವಧರ್ಮಂ ನಚ ಮೇ ಗುರು ಯಥ ಸ್ವಧರ್ಮವನ್ನು ಬಿಡದೆ ಧರ್ಮಪೂರ್ವಕವಾಗಿ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿ ರಾಜ್ಯ ಪಡೆಯಲಿ ಸ್ವಮೇವ ರಾಜ್ಯಂ ತನ್ನ ರಾಜ್ಯನ ಪಡಿತಾನೆ ಹೋಗಮ್ಮ ಹೋಗಮ್ಮ ಮತ್ತೆ ಹೇಳಿದ ಮತ್ತೆ ಸಾವಿತ್ರಿ ಹಿಂದೆ ಹೋದಳು ತಿರುಗಿ ಆತಕಮ್ಮ ಬಂದೆ ಅಂತ ಕೇಳಿದ ಮೇಲೆ ಅದ್ರೋಹ ಸರ್ವಭೂತೇಶು ಕರ್ಮಣ ಮನಸಾಗಿರ ಸತ್ಪುರುಷರು ಜೊತೆಯಲ್ಲಿ ಬಂದವರು ದ್ರೋಹ ಮಾಡೋದಿಲ್ಲ ಅನುಗ್ರಹವೆಂಬುದು ದಾನಂಚ ಸತಾಂ ಧರ್ಮ ಸನಾತನ ಸತ್ಪುರುಷರು ಮಾಡುವುದು ದಾನ ಧರ್ಮ ಎಲ್ಲ ಒಳ್ಳೆಯದು ಅಂತ ಯಾವುದು ಹಿಂದೆ ಮುಂದೆ ಗೊತ್ತಿಲ್ಲದಂತೆ ಒಂದು ಜನರಲ್ ಸ್ಟೇಟ್ಮೆಂಟು ಯಮ ಕೇಳಿದ ಏನೇನೋ ಹೇಳ್ತಾ ಇದ್ದೀಯೇ ತಾಯಿ ಬಾಯಾರದವನಿಗೆ ಅಮೃತ ಕೊಟ್ಟಂತಿದೆ ಸರಿ ಇನ್ನು ಒಂದು ವರ ಕೊಡ್ತೇನೆ ಹೋಗಿಬಿಡು ಅಂತ ಕೇಳಲಾಗಿ ಈಗ ಯಮನಿಗೆ ಟೋಪಿ ಹಾಕ್ತಾಳೆ ಸಾವಿತ್ರಿ ಮಮಾನಪತ್ಯ ಪೃಥಿವೀಪತಿ ಪಿತಾ ಭವೇತ್ ಪಿತು ಶತಂ ತಥೌರಸಂ ಮಮ ಅನಪತ್ಯ ಪೃಥಿವೀಪತಿ ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ ಭವೇತ್ ಪಿತು ಶತಂ ತಥೌರಸಂ ನನಗೂ ಮಕ್ಕಳಿಲ್ಲ ನೂರು ಮಕ್ಕಳಾಗಬೇಕು ನನ್ನ ರಕ್ತದಲ್ಲಿಯೇ ಹುಟ್ಟಬೇಕು ನನ್ನ ಗಂಡನ ರಕ್ತದಲ್ಲಿಯೇ ಹುಟ್ಟಬೇಕು ಕುಲಸ್ಯ ಸಂತಾನ ಕರಂಚ ಯದ್ಭವೇತಿ ತೃತೀಯಮೇ ತತಿ ವರಯಾಮಿ ಸರಿ ಅದನ್ನು ಕೊಟ್ಟೆ ಅಂತ ಹೇಳಿದ ತಿರುಗಿ ಯಾಕಮ್ಮ ಬಂದೆ ಅಂತ ಹೇಳಲಾಗಿ ಕೊನೆಯಲ್ಲಿ ಕೇಳ್ತಾಳೆ ಯಮ ಏನು ಹೇಳಿದೆ ನೀನು ನನಗೆ ನನ್ನ ಗಂಡನ ರಕ್ತದಲ್ಲಿ ನೂರು ಮಕ್ಕಳು ಉಂಟಾಗುವಂತೆ ವರ ಕೊಡ್ತೇನೆ ಅಂತ ಹೇಳಿದೆಯೋ ಇಲ್ವೋ ಕೊಟ್ಟ ಮೇಲೆ ನಾ ಬರದೆ ಏನು ಮಾಡ್ತೇನೆ ನನ್ನ ಗಂಡ ಇಲ್ಲದೆ ನನಗೆ ನೂರು ಮಕ್ಕಳು ಹುಟ್ಟ ಹುಟ್ಟುವುದು ಹೇಗೆ ಮಮಾತ್ಮಜಂ ಸತ್ಯವತಃ ತಥೌರಸಂ ಭವೇತಿ ಉಭಾಭ್ಯಾಮಿ ಹಯತ್ ಕುಲೋದ್ವಹಂ ಗಂಡ ಹೋದ ಮೇಲೆ ಹೆಂಡತಿಗೆ ಇನ್ನೊಬ್ಬ ಗಂಡನಲ್ಲಿ ಹುಟ್ಟಿದ ಮಗುವಿಗೆ ಔರಸ ಅಂತ ಹೇಳೋದಿಲ್ಲ ನನ್ನ ಗಂಡನ ರಕ್ತದಲ್ಲಿಯೇ ಮಕ್ಕಳು ಬೇಕು ನೂರು ಮಕ್ಕಳು ಅಂತ ಕೇಳಿದ್ದಕ್ಕೆ ನೀವು ಹೂ ಅಂತ ಹೇಳಿದೆಯೋ ಇಲ್ವೋ ಸತ್ಪುರುಷನಲ್ಲವೋ ನೀನು ಧರ್ಮವಂತನಲ್ಲವೋ ನೀನು ವರವನ್ನು ಕೊಡು ಅಂತ ಹೇಳಿದ ಮೇಲೆ ಯಮ ಬೇಸತ್ತು ಅಯ್ಯೋ ಹೀಗಾಯಿತೆ ಒಳ್ಳೆ ಸಾವಿತ್ರಿ ನಿನಗೆ ವರವನ್ನು ಕೊಟ್ಟಿದ್ದೇನೆ ನಿನ್ನ ಗಂಡನ ಜೀವವನ್ನು ನಾನು ಬಿಟ್ಟಿದ್ದೇನೆ ಆಗಿ ಬಾಳಲಿ ಅವನು ಚತುರ್ವರ್ಷ ಶತಾಯುಷ್ಯ ನಾಲ್ಕುನೂರು ವರ್ಷ ಆಯುಷ್ಯ ಕೊಟ್ಟಿದ್ದೆ ಅವಳು ಕೇಳಿದ್ದು ಗಂಡ ದೀರ್ಘಾಯುಷ್ಮಂತನಾಗಲಿ ಅಂತ ಅವನು ಹೇಳ್ದ ನಾಲ್ಕುನೂರು ವರ್ಷ ಕೊಟ್ಟಿದ್ದೇನೆ ನಿನ್ನ ಹೆಸರನ್ನೇ ನಿನ್ನ ಮಕ್ಕಳಿಗೆ ಸಾವಿತ್ರರು ಎಂಬುದಾಗಿ ನೂರು ಮಕ್ಕಳಿಗೂ ಹೆಸರಿಡುವೆಯಂತೆ ಪಿತುಶ್ಚತೆ ಪುತ್ರ ಶತಂ ಭವಿತಾ ತವ ಮಾತರಿ ನಿನ್ನ ತಂದೆಗೂ ನೂರವರು ಮಕ್ಕಳು ಉಂಟಾಗಲಿ ಎಂಬುದಾಗಿ ಹೇಳಿ ಸತ್ಯವಂತನ ಜೀವವನ್ನು ವಾಪಸ್ಸು ಕಳುಹಿಸಿ ಸಾವಿತ್ರಿಗೆ ಕೈ ಮುಗಿದು ಯಮದೇವ ಹೋದದ್ದು ಕಥೆ ಬಹಳ ಆಶ್ಚರ್ಯಕರವಾದ ಕಥೆ ಇದನ್ನು ಅತ್ಯಂತ ಭಾವನಾತ್ಮಕವಾಗಿ ನಾವು ವರ್ಣಿಸಬೇಕು ಆ ಧೀರೆ ಗಂಡನ ಜೀವನಕ್ಕೋಸ್ಕರವಾಗಿ ಎಷ್ಟು ಪಾಡುಪಟ್ಟಳು ಎಷ್ಟೊಂದು ವ್ರತವನ್ನು ಮಾಡಿದಳು ಈ ಕಥೆಯನ್ನು ಕೇಳಿದ ಸ್ತ್ರೀಯರಿಗೆ ಗಂಡಂದರು ಜೀವಂತರಾಗಿರ್ತಾರೆ ದೀರ್ಘಾಶ್ಮಂತರಾಗಿರ್ತಾರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅಂತ ಹೀಗೆಲ್ಲ ಫಲಶ್ರುತಿಯನ್ನು ಹೇಳ್ತಾರೆ ಈಗ ನಾವು ವನಪರ್ವದ ಕೊನೆಯ ಕಥೆಗೆ ಬರ್ತೇವೆ ಈ ಕಥೆ ದ್ವೈತವನದಲ್ಲಿ ಪಾಂಡವರಿದ್ದಾಗ ಇನ್ನೇನು ಹನ್ನೆರಡನೇ ವರ್ಷ ವನವಾಸ ಮುಗಿಯಿತು ಅಂದಾಗ ನಡೆದದ್ದು ಇದಕ್ಕೆ ಆರನೇಯ ಪರ್ವ ಎಂಬುದಾಗಿ ಉಪಪರ್ವದ ಹೆಸರನ್ನಿಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ ಇನ್ನೇನು ವನವಾಸ ಮುಗಿಬೇಕು ಒಂದು ಆಶ್ರಮದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದವನು ಒಂದು ಜೋಡಿ ಈ ಕಟ್ಟಿಗೆ ತುಂಡುಗಳನ್ನು ಅರಣಿಗಳನ್ನು ಅಂದರೆ ಅಗ್ನಿ ಉತ್ಪಾದನೆ ಮಾಡುವ ಮಂಥನದ ಉಪಯುಕ್ತವಾದ ಸೌದೆ ಚೂರುಗಳನ್ನು ಅಶ್ವತ್ಥದ ಕಟ್ಟಿಗೆಗಳನ್ನು ಮರಕ್ಕೆ ಜೋತು ಹಾಕಿದ್ದ ಆಶ್ರಮದ ಮುಂದುಗಡೆ ಯಾವುದೋ ಒಂದು ಜಿಂಕೆ ತನ್ನ ಮೈಯಲ್ಲಿ ಉಂಟಾದಂತಹ ತೀಟೆ ಆ ತುರಿಕೆಯನ್ನು ತುರಿಸಿಕೊಳ್ಳುವುದಕ್ಕೆ ಬಂದು ಅದನ್ನು ಉಜ್ಜಿ ಉಜ್ಜುವಾಗ ಕೊಂಬಿಗೆ ತಗಲಾಕೊಂಡು ಅದು ಓಡಿ ಹೋಯಿತು ಬ್ರಾಹ್ಮಣ ನೋಡಿದ ಅಯ್ಯೋ ಬೆಳಗ್ಗೆ ಎದ್ರೆ ಅಗ್ನಿಹೋತ್ರ ಮಾಡಬೇಕು ಅದನ್ನು ಜಿಂಕೆ ತಗೊಂಡು ಹೋಗಿಬಿಡುತ್ತಲ್ಲ ಏನು ಮಾಡೋದು ಅಂತ ಹೇಳಿ ಪಕ್ಕದಲ್ಲಿದ್ದ ಪಾಂಡವರಿಗೆ ದೂರನ್ನು ಕೊಟ್ಟು ದಯವಿಟ್ಟು ಅದನ್ನು ತಂದುಕೊಡಿ ಅಂತ ಹೇಳಲಾಗಿ ಧರ್ಮರಾಜ ಹೇಳಿದ ನಕುಲ ನೋಡಯ್ಯ ಹೋಗೋ ಅದೆಲ್ಲಿ ಹೋಗಿದ್ಯೋ ತಗೊಂಬ ಅಂತ ಹೇಳಿದರೆ ಆ ಜಿಂಕೆ ರೂಪದಲ್ಲಿ ಬಂದವನು ಯಮಧರ್ಮರಾಜ ಧರ್ಮರಾಜನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಅದು ಓಡಿತು ಓಡಿತು ಓಡಿತು ಮಾರೀಚ ಓಡಿದಾಗ ರಾಮಾಯಣದಲ್ಲಿ ಒಂದು ಯಕ್ಷ ಸರೋವರ ಕಾಮ್ಯಕ ಸರೋವರದಲ್ಲಿದ್ದದ್ದು ಅದಕ್ಕೆ ಯಕ್ಷರು ಕಾವಲುಗಾರರಿದ್ದರು ಋಷ ಸರೋವರ ಅಂತ ಹೇಳ್ತಾ ಇದ್ರು ಅದನ್ನು ಅಲ್ಲಿ ಹೋದ ನೋಡಿದ ಎಲ್ಲಿ ಕಾಣಲಿಲ್ಲ ಆ ಜಿಂಕೆ ಸರಿ ಬಾಯಾರಿಕೆ ಅಂತೂ ಆಗಿದೆ ಮಧ್ಯಾಹ್ನ ಮೊದಲು ನೀರು ಕುಡಿದು ಆಮೇಲೆ ಜಿಂಕೆಯನ್ನು ಹುಡ್ಕೋಣ ಅಂತ ಹೋದಾಗ ಒಂದು ಅಶ್ರೀರವಾಣಿ ಹೇಳ್ತು ನಕುಲ ವ್ಯರ್ಥವಾಗಿ ಸಾಯಬೇಡ ಈ ನೀರನ್ನು ಮುಟ್ಟಬೇಕಾದ್ರೆ ನನ್ನ ಬೇಕು ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ನನಗೆ ಉತ್ತರ ಕೊಟ್ಟು ಹೊರತು ಮುಟ್ಟಬೇಡ ಅನ್ಲಾಗಿ ಇದು ಮನಸ್ಸಿನ ಭ್ರಾಂತಿ ಇರಬೇಕು ಯಾವುದೋ ಮಾತು ಅಂತ ತಿಳ್ಕೊಂಡು ನೋಡೋಣ ಮೊದಲು ನೀರು ಕುಡಿಯೋಣ ಅಂತ ಕುಡ್ದ ಕುಡಿದು ಕೂಡಲೇ ನಕುಲ ಸತ್ತು ಬಿದ್ದ ಶರೀರ ನೀಲಿಗಟ್ಟಿ ಹೋಯಿತು ಅಷ್ಟೊತ್ತಾಯ್ತು ಇಷ್ಟೊತ್ತಾಯ್ತು ಅವನು ಬರಲಿಲ್ಲವಲ್ಲ ಅಂತ ಚಿಂತಾಕ್ರಾಂತನಾಗಿ ಧರ್ಮರಾಜ ಸಹದೇವನನ್ನು ಕಳಿಸ್ತಾನೆ ಅವನಿಗೂ ಅದೇ ಗತಿಯಾಯಿತು ಅರ್ಜುನನ್ನು ಕಳಿಸ್ತಾನೆ ಅವನಿಗೂ ಅದೇ ಗತಿಯಾಯಿತು ಭೀಮಸೇನನ್ನು ಕಳಿಸ್ತಾನೆ ಅವನಿಗೂ ಅದೇ ಗತಿಯಾಯಿತು ಬಾಯಾರಿಕೆ ತಡೆಯಲಾರದೆ ಯಕ್ಷಣಪಣೆಯನ್ನು ಮೀರಿ ನೀರು ಕುಡಿದವರೆಲ್ಲ ಸತ್ತು ಬಿದ್ದರು ಕೊನೆಗೆ ಸಾಯಂಕಾಲ ಆಗ್ತಾ ಬಂತು ಸ್ವಯಂ ಧರ್ಮರಾಜನೇ ಬರ್ತಾನೆ ಆ ಜಾಗದಲ್ಲಿ ತಮ್ಮಂದರನ್ನು ನೋಡಿದ ಏನಾಯಿತು ಯಾವುದು ಹಾವು ಕಡಿಯಿತು ಮತ್ತೊಂದು ಏನೂ ಲಕ್ಷಣಗಳಿಲ್ಲ ಉಸಿರು ಕಟ್ಟಿದೆ ಏನಾಯಿತೆ ಮಾಯಾವಿಗಳೇ ಅಥವಾ ರಾಕ್ಷಸರೇನಾದ್ರು ಮಾಡಿದರೆ ಅಥವಾ ಕೌರವರೇನಾದರೂ ಮಾಯಾಮಾಟ ಮಾಡಿಸಿದರೆ ಅಂತ ನೋಡಲಾಗಿ ಅವನಿಗೂ ಬಾಯಾರಿಕೆಯಾಗಿ ನೀರಿಗೆ ಕೈ ಹಾಕಿದ ಕೂಡಲೇ ಯಕ್ಷ ರೂಪದಲ್ಲಿದ್ದ ಯಮದೇವ ಯಕ್ಷಾಂತರ ಕಣ್ಣಿಗೆ ಕಾಣಿಸದೆ ಅದೃಶ್ಯವಾದ ಒಂದು ಶಕ್ತಿ ಕೊನೆಯಲ್ಲಿ ಬಕಪಕ್ಷ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅಯ್ಯ ಮಾತಾ ಕಾರ್ಷೀಹಿ ಮಮ್ಮ ಪೂರ್ವ ಪರಿಗ್ರಹ ಈ ಸರೋವರ ನನ್ನದು ನಾನು ಹಿಡ್ಕೊಂಡಿದ್ದೇನೆ ದುಡುಕಬೇಡ ನಿನ್ನ ತಮ್ಮಂದರು ಮಾಡಿದ ತಪ್ಪನ್ನು ಮಾಡಬೇಡ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಆಮೇಲೆ ನೀರು ಕೊಡುವಿಯಂತೆ ಅಂತ ಹೇಳಿದಾಗ ಧರ್ಮರಾಜ ಒಳ್ಳೆಯದು ಅಂತ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಆ ಯಕ್ಷನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಸುಮಾರು ನೂರಿಪ್ಪತ್ತಕ್ಕೂ ಮಿಕ್ಕ ಪ್ರಶ್ನೆಗಳು ಒಂದಕ್ಕಿಂತ ಒಂದು ಆಶ್ಚರ್ಯವಾದವು ಒಗಟೇ ಇದ್ದಂತಿದೆ ಕ್ವಿಸ್ ಪ್ರೋಗ್ರಾಮ್ ಇದ್ದಾಗಿದೆ ಕೇಳು ಅಂತ ಹೇಳ್ದ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಆರಂಭ ಮಾಡ್ತಾನೆ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾನೆ ಏನು ಕೇಳಿದ ಕಿಂ ಸ್ವತಿ ಆದಿತ್ಯ ಮುನ್ನಯತಿ ಕೇತತಸ್ಯಾಭಿತಶ್ಚರಾಹ ಕಷ್ಟೈ ನಮಸ್ತಂ ನಯತಿ ಕಸ್ಮಿಂಶ ಪ್ರತಿಷ್ಠತಿ ಮುಳುಗಿದ್ದ ಸೂರ್ಯ ಬೆಳಗ್ಗೆ ಉದಯವಾಗುವುದು ಯಾವ ಶಕ್ತಿಯ ಸಹಾಯದಿಂದ ಸೂರ್ಯನ ಜೊತೆಯಲ್ಲಿ ಜೊತೆಯಲ್ಲಿ ಹೋಗತಕ್ಕಂಥ ಸಂಚಾರ ಮಾಡುವರು ಯಾರು ಸೂರ್ಯನನ್ನು ಮುಳುಗುವಂತೆ ಮಾಡುವ ಶಕ್ತಿ ಯಾವುದು ಮುಳುಗಿದರು ಹುಟ್ಟಿದರು ಸೂರ್ಯ ಪ್ರತಿಷ್ಠಿತನಾಗಿ ನಿಂತಿರುವ ಶಕ್ತಿ ಯಾವುದು ಅಂತ ಕೇಳಿದಾಗ ಬ್ರಹ್ಮಾದಿತ್ಯ ಮುನ್ನಯತಿ ವೇದದ ಬಲದಿಂದ ಸೂರ್ಯ ಉಂಟಾಗ್ತಾನೆ ದೇವಾ ತಸ್ಯ ಭಿತಶ್ಚರಾಹ ದೇವತೆಗಳೆಲ್ಲರೂ ಸೂರ್ಯನಿಂದ ಬರ್ತಾರೆ ಧರ್ಮಶ್ಚಾಸ್ತಂ ನಯತಿ ಸೂರ್ಯ ಮುಳುಗುವಂತೆ ಮಾಡುವುದು ಒಂದು ಧರ್ಮ ಸಚ ಸತ್ಯ ಪ್ರತಿಷ್ಠತಿ ಪ್ರತಿಷ್ಠತಿ ಸೂರ್ಯ ನಿಂತಿರುವುದು ಸತ್ಯದಲ್ಲಿ ಎಂಬುದಾಗಿ ಥಟ್ಟನ ಉತ್ತರ ಕೊಟ್ಟ ಕೂಡಲೇ ಬಹಳ ಸಂತೋಷ ಹಾಗಿದ್ರೆ ಮನುಷ್ಯ ಶ್ರೋತ್ರಿಯಾಗುವುದು ಯಾತರಿಂದ ಮಹತ್ವವನ್ನು ಪಡೆಯುವುದಾತರಿಂದ ಕೇನ ಶ್ರುತಿ ಶ್ರೋತ್ರಿಯೋ ಭವತಿ ಕೇನ ಸ್ವಿತಿ ವಿಂದತೆ ಮಾತೆ ಕೇನ ಸ್ವಿತಿ ದ್ವಿತೀಯವಾನ್ ಭವತಿ ಶ್ರೋತ್ರಿಯ ಅಂದರೆ ಯಾರು ಮಹತ್ವ ಪಡೆಯುವುದಂದ್ರೇನು ಒಬ್ಬ ಮನುಷ್ಯನಿಗೆ ನಿಜವಾದ ಸ್ನೇಹಿತ ದ್ವಿತೀಯವಂತಾಗುವುದಂದ್ರೆ ತನ್ನಂತೆಯೇ ಆತ್ಮದಲ್ಲಿ ಜೊತೆಯಲ್ಲಿರುವ ಇನ್ನೊಬ್ಬ ಮಿತ್ರ ಯಾರು ಕೇನಚ ಬುದ್ಧಿಮಾನ್ ಯಾವುದಿದ್ದರೂ ಮನುಷ್ಯನ ಬುದ್ಧಿವಂತ ಅಂತಾರೆ ಅಂತ ಕೇಳಲಾಗಿ ಶ್ರುತೇನ ಶ್ರೋತ್ರಿಯೋ ಭವತಿ ವೇದ ಓದಿದವನು ಶ್ರೋತ್ರಿಯ ತಪಸಾ ವಿಂದತೆ ಮಹತಿ ತಪಸ್ಸಿದ್ರೆ ಮಹತ್ವವನ್ನು ಹೊಂದುತ್ತಾನೆ ಧೃತ್ಯ ದ್ವಿತೀಯ ಭವತಿ ಧೈರ್ಯ ಇದ್ರೆ ಹೆಂಡತಿ ಸ್ನೇಹಿತ ಎಲ್ಲ ಹತ್ರ ಇದ್ದ ಹಾಗೆ ಬುದ್ಧಿಮಾನ್ ವೃದ್ಧ ಸೇವೆಯ ವಯಸ್ಸಾದವರಿಗೆ ಬುದ್ಧಿವಂತರಿಗೆ ಸೇವೆ ಮಾಡಿದರೆ ಮನುಷ್ಯ ಬುದ್ಧಿವಂತನಾಗ್ತಾನೆ ಅಂತ ಈ ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡು ಕೇಳಿಕೊಂಡು ಸಾಮಾನ್ಯ ಪ್ರಶ್ನೆಯಿಂದ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಬರ್ತಾನೆ ಕಿಂಸಿದಾತ್ಮ ಮನುಷ್ಯಸ್ಯ ಮನುಷ್ಯನಾತ್ಮ ಯಾವುದು ಧರ್ಮರಾಜ್ ಹೇಳಿದ ಆತ್ಮ ಮನುಷ್ಯಸ್ಯ ಮಗನಂಬುವನೇ ಒಬ್ಬ ಮನುಷ್ಯನಿಗೆ ಆತ್ಮ ಕಿಂಸ್ವತಿ ದೈವಕೃತ ಸಖ ದೇವರೇ ಕೊಟ್ಟಿರುವ ಸ್ನೇಹಿತ ಯಾರು ಮನುಷ್ಯನಿಗೆ ಅಂದರೆ ಭಾರ್ಯ ದೈವಕೃತ ಸಖ ಹೆಂಡತಿ ಎಂಬವಳು ಉಪಜೀವನ ಮನುಷ್ಯ ಬದುಕುವುದು ಅಂದರೆ ಪರ್ಜನ್ಯ ಮಳೆಯಿಂದ ಬದುಕ್ತಾನೆ ಕಿಂಸುವುದಸ್ಯ ಪರಾಯಣ ಮನುಷ್ಯ ಯಾವುದನ್ನು ನಂಬಿ ಅವಲಂಬಿಸಿ ಮುಂದಕ್ಕೆ ಹೋಗ್ತಾನೆ ಅಂದರೆ ದಾನಮಸ್ಯ ಪರಾಯಣಂ ಕಿನ್ನು ಹಿತ್ವಾ ಪ್ರಿಯೋ ಭವತಿ ಏನನ್ನು ಬಿಟ್ಟರೆ ಮನುಷ್ಯ ಲೋಕದಲ್ಲಿ ಎಲ್ಲರಿಗೂ ಪ್ರಿಯವಾಗ್ತಾನೆ ಕಿನ್ನು ನ ಶೋಚತಿ ಏನನ್ನು ಬಿಟ್ಟರೆ ದುಃಖ ಪಡುವುದಿಲ್ಲ ಕಿನ್ನು ಹಿತ್ವಾ ಅರ್ಥವಾನ್ ಭವತಿ ಏನನ್ನು ಬಿಟ್ಟರೆ ಹಣ ಸಂಪಾದನೆ ಆಗ್ತದೆ ಕಿನ್ನು ಹಿತ್ವ ಸುಖಿ ಭವೇತ್ ಏನನ್ನು ಬಿಟ್ಟರೆ ಸುಖ ಪಡಿತ ಮನುಷ್ಯನಿಗೆ ಯುಧಿಷ್ಟ ಹೇಳಿದ ಮಾನಂ ಹಿತ್ವಾ ಪ್ರಿಯೋ ಭವತಿ ದುರ್ಭಿಮಾನ ಬಿಟ್ಟರೆ ಎಲ್ಲ ಕಡೆ ಮನುಷ್ಯ ಹೊಂದ್ಕೊಂಡು ಹೋಗ್ತಾನೆ ಕ್ರೋಧಂ ಹಿತ್ವಾ ನ ಶೋಚತಿ ಕ್ರೋಧ ಬಿಟ್ಟರೆ ದುಃಖ ಬರೋದಿಲ್ಲ ಕಾಮಂ ಹಿತ್ವಾ ಅರ್ಥವಾನ್ ಭವತಿ ಬಯಸಿದಾಗ ಹಣ ಬರೋದಿಲ್ಲ ಬಯಸದೇ ಇದ್ದಾಗ ಬರುತ್ತೆ ಆಶೆಯನ್ನು ಬಿಡಬೇಕು ಲೋಭಂ ಹಿತ್ವಾ ಸುಖಿ ಭವೇತಿ ಹಾಗಿದ್ರೆ ಬ್ರಾಹ್ಮಣರು ದಾನ ಕೊಡೋದು ಯಾತಕ್ಕೆ ಮನುಷ್ಯನನ್ನು ಲೋಕವನ್ನು ಸುತ್ತಿರುವುದು ಯಾವುದು ಅಜ್ಞಾನದಿಂದ ಲೋಕಾವೃತವಾಗಿದೆ ಮನುಷ್ಯ ಬದುಕಿದ್ದರೂ ಸಾಯುವುದೆಂದರೇನು ಮೃತೋ ದರಿದ್ರ ಪುರುಷ ಹಣವಿಲ್ಲದವನೇ ಸತ್ತಂತೆ ಕಾದಿಕೇಕೆ ಮುದಕಂ ಪ್ರೋಕ್ತಂ ಮನುಷ್ಯನಿಗೆ ದಿಕ್ಕು ಯಾವುದು ಸತ್ಪುರುಷರೇ ದಿಕ್ಕುಗಳು ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ತಂದೆ ತಾಯಿ ಸತ್ತು ಹೋದವರಿಗೆ ಶ್ರಾದ್ದ ಮಾಡೋದು ಯಾವಾಗ ಅಂದರೆ ಸಕಾಲ ಸಿಕ್ಕರೆ ಒಳ್ಳೆಯ ಬ್ರಾಹ್ಮಣ ಸಿಕ್ಕರೆ ಅವತ್ತೇ ಮಾಡಬೇಕು ತಪಸ್ಸಿಗೆ ಲಕ್ಷಣ ಯಾವುದು ಮನಸ್ಸಿಗೆ ಕೊಳೆ ಅಂದರೆ ಏನು ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡು ಕೇಳಿಕೊಂಡು ಕೊನೆಯಲ್ಲಿ ಮತ್ತೆ ಬ್ರಾಹ್ಮಣ್ಯದ ಪ್ರಶ್ನೆಗೆ ಬರ್ತಾನೆ ನಾವು ತುಂಬ ಕೊನೆಗೆ ಬರ್ತಾ ಇದ್ದೇವೆ ಬ್ರಾಹ್ಮಣಂ ಸ್ವಯಮಾಹೂಯ ಇಲ್ಲಿ ನೋಡಿ ಅವನ ಪ್ರಶ್ನೆ ಅಕ್ಷಯೋ ನರಕಕ್ಕೇನ ಮನುಷ್ಯನಿಗೆ ನರಕ ಪ್ರಾಪ್ತಿ ಬರುವುದು ಯಾತರಿಂದ ಅಂದ ಧರ್ಮ ವೇದ ಶಾಸ್ತ್ರ ತಿಳಿದ ಬ್ರಾಹ್ಮಣನನ್ನು ಕರೆದು ಇವತ್ತೇನು ಕೊಡೋದಿಲ್ಲ ಹೋಗು ಅಂತ ಯಾವಾಗ ಆಶೆ ತೋರಿಸಿ ನಿರಾಶೆ ಮಾಡ್ತಾರೆಯೋ ಅವರು ನರಕಕ್ಕೆ ಹೋಗ್ತಾರೆ ವೇದೇಶು ಧರ್ಮಶಾಸ್ತ್ರೇಷು ಮಿಥ್ಯಾಯೋ ವೈದ್ಯಜಾತಿಷು ವೇದಕ್ಕೆ ಅಪಾರ್ಥ ಮಾಡುವುದು ಶಾಸ್ತ್ರಗಳಿಗೆ ಸುಳ್ಳನ್ನು ಹೇಳುವುದು ದೇವ ಪಿತೃ ಕಾರ್ಯಗಳನ್ನು ಬಿಡುವುದು ವರ್ಣಧರ್ಮವನ್ನು ಬಿಡುವುದು ಇಂಥವನೇ ನರಕಕ್ಕೆ ಹೋಗ್ತಾನೆ ಹಾಗಿದ್ರೆ ಯಕ್ಷ ಕೇಳಿದ ಬ್ರಾಹ್ಮಣ ಅಂದರೆ ಯಾರು ಇದು ಉದ್ದಕ್ಕೂ ಇದೇ ಪ್ರಶ್ನೆ ಅದಕ್ಕೆ ಯುಧಿಷ್ಠರ ಹೇಳ್ತಾನೆ ಇದು ಸ್ಪಷ್ಟವಾದ ಮಾತು ನಾವು ಇದನ್ನು ಪರಿಸರಿಸಬೇಕು ಶೃಣು ಯಕ್ಷ ಕುಲಂತಾತ ನ ಸ್ವಾಧ್ಯಾಯೋ ನ ಚಶ್ರುತಂ ಬ್ರಾಹ್ಮಣನಿಗೆ ಕುಲವೆಂಬುದು ಮುಖ್ಯವಲ್ಲ ಬರೀ ಅಧ್ಯಯನ ಮಾಡಿದ್ದು ಮುಖ್ಯವಲ್ಲ ಎಷ್ಟು ವೇದ ಓದಿದ್ದಾನೆ ಅಂತ ಮುಖ್ಯವಲ್ಲ ಕಾರಣಂ ಹಿದ್ವಿಜತ್ವೇ ಚ ವೃತ್ತಮೇ ವನ ಸಂಶಯ ವೃತ್ತ ಕ್ಯಾರೆಕ್ಟರ್ ಓದಿದ್ದೆಲ್ಲ ಆಚರಣೆಯಲ್ಲಿ ಬರಬೇಕು ಆಚರಣೆಯಲ್ಲಿ ಬರದೇ ಇದ್ದರೆ ಕತ್ತೆ ಪರಿಮಳವನ್ನು ಹೊತ್ತುಕೊಂಡು ಹೋದಾಗತ್ತೆ ಕಂಬದ ಮೇಲೆ ಮನೆ ಕಟ್ಟಿದಾಗ ಆಗತ್ತೆ ಓದಿದ್ದೆಲ್ಲ ಅನುಭವದಲ್ಲಿ ಬರಬೇಕು ಅವನೇ ನಿಜವಾದ ಬ್ರಾಹ್ಮಣ ಪಠಕಾ ಪಾಠಕಾಶ್ಚೈವ ಯೇ ಚಾನ್ಯೇ ಶಾಸ್ತ್ರಚಿಂತಕಾ ವೇದ ಓದ್ಬೋದು ಶಾಸ್ತ್ರ ಓದ್ಬೋದು ವ್ಯಾಕರಣ ಓದ್ಬೋದು ಡೊಕ್ರೀಕರಣ ಸರ್ವೇ ವ್ಯಸನಿನೋ ಮೂರ್ಖ ಬರೀ ಶಾಸ್ತ್ರ ಕಲಿಯೋದು ಪ್ರಯೋಜನ ಆಗೋದಿಲ್ಲ ಅದೊಂದು ಚಟ ಇದ್ದಾಗುತ್ತೆ ಯ ಕ್ರಿಯಾವಾನ್ಸ ಪಂಡಿತ ಅದೆಲ್ಲವನ್ನು ಆಚರಣೆಗೆ ತರುವವನೇ ಪಂಡಿತ ಚತುರ್ವೇದೋಪಿ ದುರ್ವೃತ್ತ ನಾಲ್ಕು ವೇದ ಕಲಿತು ಒಬ್ಬನು ದುರಾಚಾರದಲ್ಲಿದ್ದರೆ ಸ ಶೂದ್ರ ಅತಿರಿಚ್ಯತೆ ಶೂದ್ರನಿಗಿಂತ ಕಡೆಯಾಗ್ತಾನೆ ಯೋಗ್ನಿಹೋತ್ರ ದಾಂತಹ ಸ ಬ್ರಾಹ್ಮಣ ಇತಿ ಸ್ಮೃತಃ ವೇದಗಳನ್ನು ಓದದೇ ಇದ್ದರೂ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡುವವನು ಇಂದ್ರಿಯ ನಿಗ್ರಹ ಇದ್ದರೆ ಅವನನ್ನು ಬ್ರಾಹ್ಮಣ ಅಂತ ಹೇಳ್ತೇವೆ ಆಮೇಲೆ ಕೊನೆಯ ಪ್ರಶ್ನೆ ಕೇಳ್ತಾನೆ ಕೋಮೋದತೆ ಕಿಮಾಶ್ಚರ್ಯಂ ನಿಜವಾಗಿ ಸಂತೋಷ ಪಡೋವನು ಯಾರು ಜೀವನದಲ್ಲಿ ಜಗತ್ತಲ್ಲಿ ಬಹಳ ದೊಡ್ಡ ಆಶ್ಚರ್ಯವೇನು ದೊಡ್ಡ ದಾರಿ ಯಾವುದು ಮನುಷ್ಯನಿಗೆ ಲೋಕದಲ್ಲಿ ಬಹಳ ದೊಡ್ಡ ವಾರ್ತೆ ಯಾವುದು ನಾಲ್ಕು ಪ್ರಶ್ನೆ ಒಟ್ಟಿಗೆ ಕೇಳಿದ ಇದಕ್ಕೆ ಉತ್ತರ ಕೊಟ್ಟು ನೀರು ಕುಡಿಯಿಂದ ಇದು ನಾಲ್ಕು ಸ್ಮರಣೆ ಮಾಡಬೇಕಾದ್ದು ಅವ್ನು ಹೇಳ್ತಾನೆ ಧರ್ಮರಾಜ ಮನುಷ್ಯನಿಗೆ ಸುಖ ಬರಬೇಕಾದ್ರೆ ನಿತ್ಯ ತರಕಾರಿ ಶಾಖ ಪಾಕ ಅಡುಗೆ ಮಾಡಿ ಊಟ ಮಾಡೋದಲ್ಲ ಪಂಚಮೇ ಹನಿ ಷಷ್ಠೇಮ ಶಾಖಂ ಪಚತಿ ಸ್ವೇ ಗೃಹೇ ಐದು ಆರು ದಿವಸಕ್ಕೊಮ್ಮೆ ಮಿತವಾಗಿ ಶಾಖ ಪಾಕಗಳನ್ನು ಮಾಡಿ ಸ್ವಲ್ಪವಾಗಿ ಅನ್ನವನ್ನೇ ಅವನು ಊಟ ಮಾಡ್ತಾನೋ ದೀರ್ಘಾಯುಷ್ಮಂತನಾಗಿರ್ತಾನೆ ಅವನಿಗೆ ರೋಗ ಬರೋದಿಲ್ಲ ಆಶ್ಚರ್ಯ ಅಂಜಲ್ಲ ನೋಡು ಎಷ್ಟೊಂದು ಪ್ರಾಣಿಗಳು ದಿವಸ ಸಾಯ್ತವೆ ಅನ್ಯ ಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಎದುರಿಗೆ ಹಣ ಬರೋದು ನೋಡ್ತೇವೆ ಸ್ಮಶಾನದ ಪಕ್ಕದಲ್ಲೇ ಸುಡ್ತಾರೆ ನೋಡ್ತೇವೆ ನಾವು ಮನೆಗೆ ಬರ್ತೇವೆ ಆ ಸತ್ತವರ ದಾರಿಯಲ್ಲಿ ನಾವು ಹೋಗ್ತೇವೆ ಅನ್ನೋದು ಮರೆತು ಬಿಡ್ತೇವಲ್ಲ ಉಳಿದವರು ಮೊಳೆ ಬಡ್ಕೊಂಡು ಬರ್ತೇವೆ ಅಂತ ಹೇಳ್ತೇವಲ್ಲ ಶೇಷ ಸ್ಥಾವರ ಮಿಚ್ಚಂತಿಗೆ ಆಶ್ಚರ್ಯ ಮತ ಪರಂ ಇದಕ್ಕಿಂತ ಆಶ್ಚರ್ಯವೇನುಂಟು ಅಂತ ಹೇಳಿದ ದಾರಿ ಯಾವುದು ಅಂತ ಕೇಳಿದೆಯಲ್ಲ ತರ್ಕೋಪ್ರದೃಷ್ಟ ಶ್ರುತಯೋ ವಿಭಿನ್ನ ನೈಕೋ ಋಷಿ ಯಶ ಮತಂ ಪ್ರಮಾಣಂ ತರ್ಕವನ್ನು ಹಿಡಿದು ಹೋಗೋಣ ಅಂತ ತರ್ಕಕ್ಕೆ ತಳವೇ ಇಲ್ಲ ಬೇಸಿಸ್ ಇಲ್ಲ ಶುಚಿಗಳನ್ನು ನೋಡಿದರೆ ಒಂದಕ್ಕೊಂದು ವಿರುದ್ಧವಾಗಿದೆ ಋಷಿಗಳನ್ನು ಹಿಡಿಯೋಣ ಅಂದರೆ ಗೌತಮರು ಹೇಳಿದ್ದು ಪರಾಶ್ರಿಗಾಗೋದಿಲ್ಲ ಪರಾಶ್ರ ಹೇಳಿದ್ರೆ ವ್ಯಾಸರಿಗಾಗೋದಿಲ್ಲ ವ್ಯಾಸರ ಹೇಳಿದ್ದು ಇನ್ನೊಬ್ರಿಗಾಗೋದಿಲ್ಲ ಋಷಿಯೋ ಅಭಿಭಿನ್ನ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಧರ್ಮದ ಬೂಡವೆಂಬುದು ಮನುಷ್ಯನ ಮನಸ್ಸಲ್ಲೇ ನಿಂತು ಹೋಯಿತು ದೊಡ್ಡವರು ಹೇಗೆ ನಡೀತಾರೆಯೋ ನಾವು ಹಾಗೇ ನಡೀಬೇಕು ಮಹಾಜನೋ ಏನ ಕಥ ಸಬಂಥ ದೊಡ್ಡ ಸಮಾಚಾರ ಯಾವುದು ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನೇನ ರಾತ್ರಿ ದೇವೇಂದನೇನ ಜೀವನವೆಂಬುದು ಒಂದು ದೊಡ್ಡ ಕಡಾಯ ಇದ್ದ ಹಾಗೆ ಅದು ಅಜ್ಞಾನವೆಂಬ ನೀರಿನಲ್ಲಿ ಕೆಳಗಡೆ ಸೂರ್ಯ ಅಗ್ನಿ ರಾತ್ರಿ ಹಗಲು ಎಂಬ ಸೌದೆಯನ್ನಿಟ್ಟು ಮಾಸ ಋತು ದರ್ವೀ ಪರಿಘಟ್ಟನೇನ ಮಾಸ ಋತು ಮೊದಲಾದ ಸೌಟುಗಳಿಂದ ಜೀವಗಳನ್ನು ಹೆಚ್ಚಿ ಹೆಚ್ಚಿ ಹೋಳುಗಳನ್ನು ಹಾಕಿ ಭೂತಾನಿ ಕಾಲ ಪಚತೀತಿ ವಾರ್ತಾ ನಾವೆಲ್ಲ ಸಂಸಾರದಲ್ಲಿ ಬೇಯ್ತಾ ಇದ್ದೇವೆ ಬೆಂದು ಪಕ್ವಾಗಬೇಕು life is a continual moment we are all being cooked every moment ಅದನ್ನು ಯಾವನು ಮರಿತಾನೆಯೋ ಅವನು ಸಮಾಚಾರ ಭ್ರಷ್ಟನಾಗ್ತಾನೆ ಅಂತ ಅದ್ಭುತವಾದ ಉತ್ತರ ಇದು ನೂರ ಇಪ್ಪತ್ತನೇ ಪ್ರಶ್ನೆ ಅದನ್ನು ಕೇಳಿದ ಮೇಲೆ ತುಂಬ ಸಂತೋಷವಾಯಿತು ಯಕ್ಷನಿಗೆ ತಾನು ತನ್ನ ನಿಜ ಸ್ವರೂಪದಲ್ಲಿ ತೋರಿಸ್ಕೊಳ್ತಾನೆ ನೋಡು ನಾನೇ ಯಮಧರ್ಮರಾಜ ಕಾಣಪ್ಪ ನಿನ್ನ ಕೀರ್ತಿ ಚತುರ್ದಿಕ್ಕುಗಳಿಗೆ ಹರಡಲಿ ಮಗು ಧರ್ಮರಾಜ ನಿನಗೆ ಇನ್ನು ಮೇಲೆ ವನವಾಸ ಮುಗೀತಾ ಬಂತು ಇನ್ನೊಂದು ಪರೀಕ್ಷೆ ಮಾಡ್ತೇನೆ ನಿನ್ನ ನಾಲ್ವರು ತಮ್ಮಂದರಲ್ಲಿ ಒಬ್ಬ ಬದುಕಿಸ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೇನೆ ಈ ನಾಲ್ವರಲ್ಲಿ ಯಾರು ಬೇಕು ಕೇಳು ಅಂತ ಹೇಳಿದಾಗಿ ನಕುಲಾ ಬದುಕಲಿ ಅಂತ ಕೇಳ್ತಾನೆ ನಕುಲಾ ಬದುಕಲಿ ಅಂತ ಕೇಳಿದ ಕೂಡಲೇ ಆಶ್ಚರ್ಯಪಟ್ಟು ಯಾಕೆ ಭೀಮಾ ಬೇಡವೆ ಅಂತ ಕೇಳಲಾಗಿ ಅದಕ್ಕೆ ಧರ್ಮರಾಜ ಹೇಳ್ತಾನೆ ನಮ್ಮ ಚಿಕ್ಕಮ್ಮ ಸಹಗಮನ ಮಾಡುವಾಗ ನಕುಲ ಸಹದೇವರ ನಮ್ಮ ತಾಯಿ ಕೈಯಲ್ಲಿಟ್ಟು ನಿನ್ನ ಮಕ್ಕಳಂತ ನೋಡು ಅಂತ ಹೇಳಿದ್ರಿಂದ ನಮ್ಮ ತಾಯಿ ಕುಂತಿಗೆ ನಾನಂತೂ ಒಬ್ಬ ಮಗ ಇದ್ದೇನೆ ಜೀವಂತ ನನ್ನ ಚಿಕ್ಕಮ್ಮನಿಗೂ ಒಬ್ಬ ಬದುಕಲಿ ಅಂತ ನಕುಲನ್ನು ಕೇಳಿದ್ನೇ ಹೊರತು ಭೀಮ ಬೇಡ ಅಂತ ಹೇಳಲಿಲ್ಲ ಅಂದಾಗ ಯಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಹಾಗಿದ್ರೆ ನಿನ್ನ ತಮ್ಮಂದ್ರೆಲ್ಲ ಬದುಕಲಿ ಎಂಬುದಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾನೆ ರೂಪದಲ್ಲಿ ತೋರಿಸಿಕೊಂಡು ಧರ್ಮರಾಜನಿಗೆ ಹೇಳ್ತಾನೆ ವತ್ಸ ಇದು ಕೊನೆಯ ಪರೀಕ್ಷೆಯಪ್ಪ ನಿನಗೆ ವನವಾಸ ಕಾಲದಲ್ಲಿ ಇನ್ನು ಮುಂದೆ ಅಜ್ಞಾತವಾಸ ಕಾಲದಲ್ಲಿ ನೀನು ನಿಜ ಸ್ವರೂಪದಲ್ಲಿಯೇ ಇದ್ದರೂ ಯಾರೂ ನಿನ್ನನ್ನು ಪತ್ತೆ ಮಾಡದೇ ಇರಲಿ ನೀವು ಮುಂದೆ ವಿರಾಟ್ ನಗರಕ್ಕೆ ಹೋಗಿ ಸುಖದಲ್ಲಿ ಆ ಅಜ್ಞಾತವಾಸವನ್ನು ಕಳೆದು ಮತ್ತೆ ಸರ್ವ ನಿಮ್ಮ ರಾಜ್ಯವನ್ನು ವಾಪಸ್ಸು ಪಡೀತೀರಿ ಹೆದರಬೇಡ ನಿನ್ನ ಪರೀಕ್ಷೆಗೋಸ್ಕರ ಬಂದೆ ಅಂಥೇಳಿ ಯಮಧರ್ಮರಾಜ ನೀರು ಕುಡಿ ಅಂತ ಅಂಥೇಳಿ ಅದೃಶ್ಯನಾಗ್ತಾನೆ ಅತ್ಯಂತ ಆಶ್ಚರ್ಯಕರವಾದದ್ದು ಅದ್ರ ಮೇಲೆ ಒಂದು ವರ ಕೊಡ್ತೀನಿ ಅಂತ ನಾನು ಅದಕ್ಕೆ ಅವನೇನು ಕೇಳ್ತಾನೆ ಜಯೇಯಂ ಲೋಭಮೋಹ ಚ ಕ್ರೋಧಂ ಚಾಹಂ ಸದಾ ವಿಭೋ ಲೋಭಮೋಹಗಳನ್ನು ಕಾಮಕ್ರೋಧಗಳನ್ನು ಗೆದ್ದು ದಾನೇ ತಪಸ್ಸಿ ಸತ್ಯೇ ಮನೋಮೇ ಸತತಂ ಭವೇತ್ ನನ್ನ ಮನಸ್ಸು ಸತ್ಯದಲ್ಲಿರಲಿ ಅಂತ ಕೇಳಿಕೊಂಡ ಇಂಥವನು ಧರ್ಮರಾಜ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಧೌಮ್ಯ ಮಹರ್ಷಿಗಳು ಪಕ್ಕದಲ್ಲಿ ಏನಿಂತಿದ್ದ ಮಾರ್ಕಂಡೇಯರನ್ನು ತೋರಿಸಿ ಅಪ್ಪ ಈ ಮಾರ್ಕಂಡೇಯರು ಸಾಮಾನ್ಯರಾದವರಲ್ಲ ವಟಪತ್ರಶಾಹಿಯನ್ನು ನೋಡಿದವರು ತಾವರೆ ದಂಟನ್ನು ನೋಡಿದವರು ಅದರಲ್ಲಿ ಉಂಟಾದ ಬ್ರಹ್ಮನನ್ನು ಕಂಡವರು ಪಟಪತ್ರಶಾಯಾದ ವಿಷ್ಣುವೇ ಈ ಶ್ರೀಕೃಷ್ಣ ಅಂತ ಬಾಯಿ ಬಿಟ್ಟು ಹೇಳ್ತಾರೆ ಇವರು ಸಾಮಾನ್ಯರಲ್ಲ ನಮಸ್ಕಾರ ಮಾಡು ಅಂತ ಹೇಳಿದಾಗ ಪಂಚಪಾಂಡವರು ದ್ರೌಪದಿ ಸಮೇತವಾಗಿ ನಮಸ್ಕಾರ ಮಾಡ್ತಾರೆ ಆಗ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾರೆ ನೀ ಕೃಷ್ಣನಿಗೆ ನೀವು ಶರಣಾಗತಿ ಮಾಡಿ ಅವನ ಅನುಗ್ರಹ ಇಲ್ಲದೆ ಏನಾಗೋದಿಲ್ಲ ನಿಮ್ಮ ಪ್ರಯತ್ನವೆಲ್ಲ ಮುಗಿಯಿತು ವನಮಾಸ ಕಾಲದಲ್ಲಿ ನೋಡು ಪ್ರಾರಂಭದಲ್ಲಿ ಶಿವ ಪರೀಕ್ಷೆ ಆಯಿತು ಕಿರಾತಾರ್ಜುನ ಯುದ್ಧದಲ್ಲಿ ಹನುಮ ಪರೀಕ್ಷೆ ಆಯಿತು ಸೌಗಂತಿಕಾ ಪ್ರಕರಣದಲ್ಲಿ ಪಾಶುಪದಾಸ್ತ್ರ ಪ್ರಾಪ್ತಿ ಆಯಿತು ಆಜಗರ ಪ್ರತಿ ಪರೀಕ್ಷೆ ಆಯಿತು ನಹುಶನನ್ನು ಗೆದ್ರಿ ಅವನ ಶಾಪವನ್ನು ಬಿಡಿಸಿದ್ರಿ ಊರ್ವಶಿ ಜಯವನ್ನು ಮಾಡಿದ್ದಾನೆ ಅರ್ಜುನ ಇದು ದುರ್ವಾಸರ ಪರೀಕ್ಷೆ ಆಯಿತು ಇಗೋ ಯಮನ ಪರೀಕ್ಷೆ ಆಯಿತು ಕರ್ಣನ ಕವಚ ಕುಂಡಲಗಳು ಹೋದವು ಅಗ್ನಿವಶೀಕರಣ ಆಗಿದೆ ಪ್ರಾರಂಭದಲ್ಲಿ ಇಂದ್ರಜಯ ಉಂಟಾಗಿದೆ ಸಕಲ ದೇವತೆಗಳು ಒಲಿದಿದ್ದಾರೆ ನಿಮಗಿನ್ನು ಒಲಿಯುವುದು ಕೃಷ್ಣ ಒಂದೇ ಒಂದು ಬಾಕಿ ಆದ್ದರಿಂದ ಕೃಷ್ಣನಲ್ಲಿ ಶರಣಾಗತಿ ಮಾಡು ಅಂತ ಹೇಳಿದ ಮೇಲೆ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರು ಜನಾರ್ದನಂ ಆದ್ದರಿಂದಲೇ ಪಾಂಡವರು ಸ್ವಪ್ರಯತ್ನ ಪೂರ್ವಕವಾಗಿ ಮಾಡ್ತಕ್ಕ ಯೋಗವೆಲ್ಲ ಮುಗಿದ ಮೇಲೆ ವಿರಾಟ ಪರ್ವವು ಮುಗಿದ ಮೇಲೆ ಉದ್ಯೋಗ ಭಗವಂತನೇ ಕೈ ಹಿಡಿದು ಪಾಂಡವ ಪಕ್ಷಪಾತಿಯಾಗಿ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿಕೊಂಡು ಪಾಂಡವರಿಗೆ ಸಾರಥ್ಯವನ್ನು ಮಾಡಿ ಮಂತ್ರಾಲೋಚನೆಯನ್ನು ಮಾಡಿ ಪಾಂಡವರಿಗೆ ಯುದ್ಧದಲ್ಲಿ ವಿಜಯವನ್ನು ತಂದುಕೊಡ್ತಾನೆ ಎಂಬುದು ಇದು ಅರಣ್ಯ ಪರ್ವದ ಕಥೆ ಸುವಿಸ್ತರವಾದ ಈ ಕಥೆಯನ್ನು ನಾವು ಸಂಗ್ರಹವಾಗಿ ಹೇಳಿದ್ದೇವೆ ಈ ಕಥೆಯನ್ನು ಕೇಳಿದವರಿಗೆ ಅಧನೋಧನ ಮಾಪ್ನೋತಿ ಹಣವಿಲ್ಲದೆ ಇದ್ದವನಿಗೆ ಹಣ ಪ್ರಾಪ್ತಿಯಾಗುತ್ತೆ ಪುತ್ರ ಪೌತ್ರ ಸಮನ್ವಿತ ಎಂ ಎಂ ಪ್ರಾರ್ಥಯತೆ ಕಾಮಂ ಮನಸ್ಸಿನ ಭೀಷ್ಟಗಳೆಲ್ಲ ಉಂಟಾಗುತ್ತೆ ಇಂಥ ವನಪರ್ವದ ಕಥೆ ಕೇಳಿದವರಿಗೆ ನಾಲ್ಕು ಜನಕ್ಕೆ ಅನ್ನ ಪಾಯಸಾದಿಗಳನ್ನು ಬಿಹಿ ಬ್ರಾಹ್ಮಣಾನ್ ಭೋಜಯೇತಿ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡಬೇಕು ಕಂಚಿನ ಪಾತ್ರೆಯಲ್ಲಿ ಹಾಲು ಕರೆಯುವುದಕ್ಕೆ ಉಪಯುಕ್ತವಾಗುವಂತೆ ಕುರು ಇರತಕ್ಕಂಥ ಗೋವುಗಳನ್ನು ದಾನ ಮಾಡಬೇಕು ಅಂತ ಈಗ ಅನೇಕ ಫಲಗಳನ್ನು ಹೇಳಿದ್ದಾರೆ ಶ್ರೀಮನ್ ಮಹಾಭಾರತ ಇದು ಧರ್ಮದ ಆಗರ ಬರೀ ಕಥೆಯಲ್ಲ ವನಪರ್ವದಲ್ಲಿ ಈ ಉಪಕಥೆಗಳು ಅಂತ ಏನು ಬರ್ತವೆ ಇವುಗಳನ್ನು ಬಿಟ್ಟು ಬಿಟ್ಟರೆ ಪಾಂಡವರು ವನವಾಸ ಮುಗಿಸಿದರು ದ್ವೈತವನದಲ್ಲಿದ್ದರು ಕಾಮಿಕವನದಲ್ಲಿದ್ದರು ಗಂಧಮಾದನಕ್ಕೆ ಹೋದರು ದಕ್ಷಿಣ ಭಾರತಕ್ಕೆ ಹೋದರು ಇಂದ್ರಕೀಲ ಪರ್ವತಕ್ಕೆ ಹೋದರು ಬರೀ ಸಂಚಾರದ ಕಥೆ ಆಗಿಬಿಡುತ್ತೆ ನಮ್ಮಲ್ಲಿ ತೀರ್ಥಯಾತ್ರ ಅಂತ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ ಬೇರೆ ಮತಗಳಲ್ಲಿ ಬೇರೆ ಧರ್ಮಗಳಿದ್ದನ್ನು ನಾವು ಕೇಳೋದಿಲ್ಲ ನಮ್ಮ ದೇಶದಲ್ಲಿ ತೀರ್ಥಯಾತ್ರಾ ಪದ್ಧತಿ ಅನಾದಿಯಾಗಿದ್ದರು ಅದಕ್ಕೊಂದು ಸ್ಪಷ್ಟ ರೂಪವನ್ನು ಕೊಟ್ಟವರು ವೇದವ್ಯಾಸ ಮಹರ್ಷಿಗಳು ಈ ವನಪರ್ವವನ್ನು ಓದುವಾಗ ಒಂದೊಂದು ತೀರ್ಥದಲ್ಲಿ ನಾವೇ ದೇವಿಯೋ ಒಂದೊಂದು ಜಾಗದಲ್ಲಿ ನಾವೇ ಋಷಿಗಳನ್ನು ಮುನಿಗಳನ್ನು ಸಂದರ್ಶನ ಮಾಡ್ತಾ ಇದ್ದೇವೆಯೋ ಒಂದೊಂದು ಕಡೆ ತಾಪಸಾಶ್ರಮಗಳನ್ನು ನೋಡ್ತಾ ಇದ್ದೇವೆಯೋ ಅನ್ನುವ ಒಂದು ಭ್ರಮೆ ಉಂಟಾಗುತ್ತೆ ಸಾತ್ವಿಕವಾದ ಭ್ರಮೆ ಇಂಥದ್ದು ಉಂಟಾದರೆ ಮನುಷ್ಯರಿಗೆ ಮಾಡಿದ ಪಾಪಗಳನ್ನು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳನ್ನು ತೀರ್ಥಾಟನೆಯಿಂದ ಮಹಿಮೆಯಿಂದ ಒಳ್ಳೆಯ ಕಥೆಗಳನ್ನು ಕೇಳುವುದು ಮೂಲಕ ಕಳೆದುಕೊಂಡು ಭಗವಂತನಲ್ಲಿ ನಿಶ್ಚಯವಾದ ಪ್ರೀತಿಯನ್ನಿಟ್ಟುಕೊಂಡು ನಮಗೆ ಉಚಿತವಾದ ರೀತಿಯಲ್ಲಿ ವರ್ಣದಲ್ಲಿ ಒಂದು ವೃತ್ತಿಯಲ್ಲಿ ಇದ್ದುಕೊಂಡು ಜೀವನವನ್ನು ಸವಿಸಿದರೆ ಖಂಡಿತವಾಗಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡೆಯಬಹುದು ಮೋಕ್ಷ ಅಂದರೆ ಅಮೃತತ್ವ ಪ್ರಾಪ್ತಿ ಮೋಕ್ಷ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ ಯಾವುದರಿಂದ ಬಿಡುಗಡೆ ಜೀವನದಿಂದಲ್ಲ ಬಂಧನ ಅಂದರೆ ಅಜ್ಞಾನ ಬಂಧನ ಆದರೆ ಸಂಕುಚಿತತೆ ನಮ್ಮ ಬುದ್ಧಿಗೆ ಮನಸ್ಸಿಗೆ ಅಡರುವ ಕಾರ್ಮೋಡಗಳಿಂದ ಬಿಡಿಸಿಕೊಂಡು ಭಗವಂತನಡೆಗೆ ಹೋಗಬೇಕು ಅನ್ನುವ ಜ್ಞಾನ ವಿಕಾಸವಾಗಬೇಕು ಜ್ಞಾನ ವಿಕಾಸದಿಂದಲೇ ಮನುಷ್ಯನಿಗೆ ಪರಿಪೂರ್ತಿ ಉಂಟಾಗುವುದು ಅದನ್ನೇ ಯಾಜ್ಞವಲ್ಕ ಮಹರ್ಷಿಗಳು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತೇನು ಹೇಳಿದರು ಅದಕ್ಕೆ ಸಾಧಕವಾದದ್ದು ಈ ಮಹಾಭಾರತ ಮನಪಲ್ವರಿತಕ್ಕಂಥ ಎಲ್ಲ ಕಥೆಗಳು ಇದಕ್ಕೆ ಉಪಯುಕ್ತವಾಗುತ್ತೆ ಅಂತ ಹೇಳಿ ಮಂಗಳವನ್ನು ಪಾಡೋಣ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ